केसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे यो नित्यमच्युतपदाम्बुजयुग्मरुक्मव्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं यदेव नियमेन वदन्मयानाम् आद्यस्य नः कुलपतेर्वकुलाभिरामम् श्रीमत्तदङ्घ्रियुगलं प्रणमामि मूर्ध्नाम् भूतं सरश्च मादाह्वय भट्टनाथ श्रीभक्तिसारकुलशेखरयोगिवाः भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिम् प्रणतोऽस्मि नित्यम् कृपणजनकल्पलतिकाम् कृतापराधस्य निष्क्रियामाद्याम् वृषगिरिनाथदये त्वाम् विदन्ति संसारतारिणीम् विबुधाः वृषगिरिगृहमेधिगुणाः मुखा दोषा भवेयुरेते यदि नाम त्वया विना भूता आसृष्टिसन्ततानाम् अपराधानाम् निरोधिनीम् करुणे प्रतिसंचर प्रतिसञ्चरकेळिमाचरसि अचित अचिदविशिष्टान् प्रलये जन्तूनवलोक्य जात निर्वेद कले वितरसी करुणे अनुगुण वितरसि वृषशैलनाथकरुणे श्रीधर करुणे श्रीधरकरुणे स्नेह शमयति तम प्रजानाम् शास्त्रमयेन स्थिरप्रदीपेन रूढा वृषाचलपते पादे मुखकान्तिपत्रलच्छाया करुणे सुखयसि विनतान् कटाक्षविटपैः करापचेयफलैः नयने वृषाचलेन्दोः तारामैत्रीम् ददानया करुणे दृष्टस्त्वयैव जनिमान् अपवर्गम् अकृष्टपच्यम् अनुभवति समयोपनतैस्तव प्रवाहैः अनुकम्पे कृतसम्प्लवा धरित्री शरणागतसस्यमालिनीयम् वृषशैलेश कृषीवलन्धिनोति कलशोदधि सम्पदो भवत्याः ಕರುಣೇ ಸನ್ಮತಿಮಂತ ಅಮೃತ ಅಮೃತಾಂಶಮವೈಮಿ ದಿವ್ಯ ದೇಹಂ ಮೃತ ಸಂಜೀವನ ಮಂಚಲಾಚಲೆಂದೋ ಜಲಧೇರಿವ ಶೀತತಾದಯೇ ತ್ವಂ ವೃಷಶೈಲಾಧಿಪತೆ ಸ್ವಭಾವಭೂತ ಪ್ರಳಯಾರಭಟೀ ನಟೀಂ प्रसभम् ग्राहयसि प्रसत्तिलास्यम् प्रणतप्रतिकूलमूलघाति प्रतिगः कोऽपि वृषाचलेश्वरस्य कळमेयवसापचायनीत्या करुणे किङ्करताम् तवोपयाति अपहिष्कृतनिग्रहान्विदन्तः कमलाकान्तगुणान् स्वतन्त्रादीन् अविकल्पमनुग्रहम् दुहानाम् भवतीमेव दये भजन्ति सन्तः कमलानिलयस्त्वया दयालुः करुणे निष्करुणानिरूपणे त्वम् अत एव हि तावकाश्रितानाम् दुरितानाम् भवति त्वदेव भीतिः अतिलङ्घितशासनेष्वभीक्ष्णम् वृषशैलाधिपतिः विजृम्भितोष्मा पुनरेव दये क्षमानिदानै भवती माद्रियते भक्त्यधीनैः करुणे दुरीतेषु मामकेशु प्रतिकारान्तरदुर्जयेषु दुर्जयु खिन्न त्वयैव शार्ङ्गी विजयस्थानम् उपाश्रितो वृषाद्रि मयि ठति दुष्कृता प्रधाने मितदोषानितरान् विचिन्वति त्वम् अपराधगणैः कमलाकान्तदये कथम् भवित्री अहमस्मि अपराधचक्रवर्ती अहमस्मि अपराधचक्रवर्ती करुणे त्वम् गुणेषु सार्वभौमी विदुषी स्थितिमीदृशीम् स्वयम् माम् वृषशैलेश्वरपादसात् कुरु ವೃಷಶೈಲೇಶ್ವರಪಾದಸಾತ್ಗುರುತ್ವಂ ತಮಗೆಲ್ಲರಿಗೂ ವಂದನೆಗಳು ದಯಾ ವಿಷಯ ಉಪನ್ಯಾಸ ಮಾಡ್ತಾ ಇದ್ದೇವೆ ನೀವು ಕೇಳೋದಕ್ಕೂ ಸಂತೋಷ ಆಗಿರಬಹುದು ಇದರ ಮಧ್ಯದಲ್ಲಿ ಒಂದು ದುಃಖ ಈ ಗ್ರಂಥ ಪೂರ್ತಿ ಆಗೋದಿಲ್ವಲ್ಲ ಅವ್ರು ಏರ್ಪಡಿಸಿದವರು ಹೇಳಿದರು ಎಷ್ಟಾದರೂ ಅಷ್ಟೇ ಸಂತೋಷ ಅಷ್ಟನ್ನೇ ಕೇಳೋಣ ಅಷ್ಟಕ್ಕೆ ನೀವು ಸಿದ್ಧವಾದರೆ ನನ್ನ ದುಃಖ ಸ್ವಲ್ಪ ಕಡಿಮೆಯಾಗುತ್ತೆ ಆದರೂ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದಾಗ ನಿಲ್ಲಿಸೋದಕ್ಕಿಂತ ಇವತ್ತೊಂದು ರೀತಿ ಒಂದು ಪ್ರಮೇಯವನ್ನು ಹೇಳಿ ಮುಗಿಸಿಕೊಂಡು ನಾಳೆಯಿಂದ ಮುಖ್ಯ ಘಟ್ಟಗಳನ್ನು ಮಾತ್ರ ಆರಿಸಿಕೊಂಡು ಕೆಲವು ಶ್ಲೋಕಗಳ ವಿಜ್ಞಾಪನೆ ಮಾಡಿ ಒಂದು ರೀತಿ ನಿಲ್ಲಿಸೋಣ ಎರಡನೇ ದಶಕವನ್ನು ನಿನ್ನೆ ಆರಂಭ ಮಾಡಿದೆವು ದಯ ಎಂಬುದು ಸರ್ವಸ್ಮಾತ್ಪರ ಅಂದರೆ ಎಲ್ಲಕ್ಕಿಂತ ಭಗವಂತನಿಗಿಂತಲೂ ದೊಡ್ಡದಾದದ್ದು ಈ ಭಗವಂತನ ದಯೆ ಎಂಬ ದಿವ್ಯ ಗುಣ ಅದೇ ಹಾಗೆ ಇದು ದೇವರಿಗಿಂತ ದೊಡ್ಡ ವಸ್ತು ಉಂಟೆ ಉಪನಿಷತ್ತಲ್ಲಿ ಇಲ್ಲದೆ ಇರೋದು ಹೇಳಿಬಿಟ್ರಲ್ಲ ಅಂದ್ರೆ ಹಾಗಲ್ಲ ಅವನೇ ದಯೆಗೆ ವಶನಾದ ಮೇಲೆ ಅವನು ಮಾಡುವ ಎಲ್ಲ ವ್ಯಾಪಾರಗಳು ದಯಾ ಮೂಲವಾದದ್ರಿಂದ ದಯಾ ವಶೀಕೃತವಾದದ್ರಿಂದ ದಯೆ ಎನ್ನುವುದು ಅವನಿಗಿಂತ ದೊಡ್ಡದು ಅಂದರೆ ಅದು ಅವನು ದೊಡ್ಡತನವನ್ನೇ ಹೇಳಿದಾಗ ಗುಣ ಬೇರೆಯಲ್ಲ ಗುಣಿ ಬೇರೆಯಲ್ಲ ಈ ಸ್ತೋತ್ರದ ವ್ಯಾಖ್ಯಾನದ ಆರಂಭದಲ್ಲಿಯೇ ಗುಣ ಗುಣಿ ಸಂಬಂಧವನ್ನು ಕುರಿತು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ನಿಮಗದು ಸ್ಟ್ಯಾಂಡರ್ಡ್ ಹೆಚ್ಚಾಗಿ ಹೋಗುತ್ತೆ ಗುಣ ದೊಡ್ಡದೋ ಗುಣಿ ದೊಡ್ಡದೋ ಗುಣವುಳ್ಳವನು ದೊಡ್ಡವನು ಅವನ ಗುಣ ದೊಡ್ಡದೋ ಇದು ರಸಿಕ ಭಕ್ತರು ಕೇಳಿಕೊಂಡು ಉತ್ತರಿಸಬೇಕಾದ ಪ್ರಶ್ನೆ ಅಂಥದೇ ಇನ್ನೊಂದು ಪ್ರಶ್ನೆ ದೇವರು ದೊಡ್ಡವನು ಅವನ ನಾಮ ಶ್ರೀನಾಮ ದೊಡ್ಡದು ಅದಕ್ಕೆ ಸುಲಭ ಉತ್ತರ ಸಿಕ್ಬಿಡ್ತು ನಿಮಗೆ ಅವನ ಶ್ರೀನಾಮವೇ ದೊಡ್ಡದು ಅವನ ಹೆಸರೇ ದೊಡ್ಡದು ಮಹಾರಾಷ್ಟ್ರ ಸಂತರಂತೂ ಆ ನಾಮ ನಾಮ ಜಪ ಜಪ ನಾಮ ಜಪ ಗೊಂದವಲೇಕರ್ ಮಹಾರಾಜರು ಎಲ್ಲರಿಗೂ ಶ್ರೀನಾಮ ಮಂತ್ರವನ್ನು ಅವರೆಲ್ಲ ಕಡೆ ಸುತ್ತಕೊಂಡು ಬಂತು ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟು ಹೋದವರು ಅಲಹಾಬಾದ್ ಕಾಶಿ ಉತ್ತರ ಪ್ರದೇಶ ಹಿಮಾಲಯ ಪರ್ವತ ನೇಪಾಳ ಅನೇಕ ಸಾಧು ಸಂತರನ್ನೆಲ್ಲ ಸಂಪರ್ಕಿಸಿ ಮೋಕ್ಷ ಹೊಂದುವುದಕ್ಕೆ ಈ ಜನ್ಮದಲ್ಲಿ ಎಲ್ಲರಿಗೂ ಸುಖವಾಗಿ ಭಕ್ತಿ ಮಾರ್ಗವನ್ನು ತೋರಿಸುವುದಕ್ಕೆ ಸಾಧಕ ಯಾವುದು ಅಂತ ಎಲ್ಲ ಕಡೆ ಹೋಗಿ ಅನೇಕ ವರ್ಷ ಸುಮಾರು ಮೂವತ್ತು ವರ್ಷ ಸುತ್ತಾಡ್ಕೊಂಡು ಬಂದು ಕೊನೆಯಲ್ಲಿ ಕಂಡುಕೊಂಡ ಸತ್ವ ಶ್ರೀ ರಾಮನಾಮ ಒಂದು ಸಾಕು ನೀವು ಹುಡುಕಿ ಕಂಡುಕೊಂಡ್ರು ಅಷ್ಟೇ ಹುಡುಕದೆ ಇನ್ನೊಬ್ಬರ ಕೈಯಲ್ಲಿ ಸ್ವೀಕಾರ ಮಾಡಿದ್ರು ಅಷ್ಟೇ ವಜ್ರಕ್ಕೆ ನೀವೇ ಭೂಮಿಯನ್ನಾಗದು ಗಣಿಯಿಂದ ವಜ್ರ ತೆಗಿಬೇಕು ಅಂತಿಲ್ಲ ಯಾರೋ ಕೊಡ್ತಾರೆ ದುಡ್ಡು ಕೈಯಲ್ಲಿ ದುಡ್ಡಿರ್ಬೇಕಷ್ಟೇ ವಜ್ರಕ್ಕೆ ಬೇಕಾಗುವುದು ಸಾಮಾನ್ಯ ದುಡ್ಡಲ್ಲ ಅದು ಕೊಟ್ಟರೆ ಕೊಂಡುಕೊಳ್ಳುವಂತೆ ಯಾರೋ ಓದ್ತಾರೆ ಯಾರೋ ಹೇಳ್ತಾರೆ ಯಾರೋ ದೇವಸ್ಥಾನ ಕಟ್ಟಿಸಿದ್ದಾರೆ ನೀವು ಮಾಡಲಿಲ್ಲ ಭಗವಂತನ ಶ್ರೀನಾಮವನ್ನು ನೀವಾಗಿ ಮಾಡಲಿಲ್ಲ ಭಕ್ತರು ಅವನಿಗೆ ಅದನ್ನು ಅರ್ಪಿಸಿದ್ದಾರೆ ಗರ್ಗಾಚಾರ್ಯರು ಕೃಷ್ಣ ಅಂತ ಹೆಸರಿಟ್ರು ವಸಿಷ್ಠರು ರಾಮ ಅಂತ ಹೆಸರಿಟ್ಟರು ಭೀಷ್ಮ ಸಾಯೋ ಕಾಲದಲ್ಲಿ ಅವನ ಮನಸ್ಸಿಗೆ ಕಷ್ಟಗಳನ್ನು ಹೋಗಲಾಡಿಸಿ ನೆಮ್ಮದಿ ತಂದುಕೊಟ್ಟಿದ್ದು ಒಂದು ಸಾವಿರ ಶ್ರೀನಾಮ ಹೆತ್ತ ತಾಯಿನೂ ಮಾಯನ ಶೈಲಿ ಹೆತ್ತ ತಾಯಿಗಿಂತ ದೊಡ್ಡ ಉಪಕಾರ ಮಾಡ್ತಕ್ಕದ್ದು ಭಗವಂತನ ಶ್ರೀನಾಮ ಇದು ಅನುಭವಿಸ್ತವ್ರಿಗೆ ಗೊತ್ತು ಬಾಯಲ್ಲಿ ಸುಮ್ಮನೆ ಹೇಳಿದ್ರೆ ಅಥಾಗು ಇಷ್ಟೇನೇನು ಬಿಡ್ತಾರೆ ಅವರು ದ್ರೌಪದಿಗೆ ಅವಳ ಕಷ್ಟ ಕಾಲದಲ್ಲಿ ಮಾನ ಸಂರಕ್ಷಣೆ ಮಾಡಿ ಸೀರೆಯನ್ನು ಅನುಗ್ರಹ ಮಾಡಿದ್ದು ತಿರುನಾಮ ಮಿರೇ ಕರಿವಾಚಾಂಬಿಳ್ಳೆ ಸ್ವಾಮಿಗಳು ಮಹಾಭಾರತ ರಾಮಾಯಣ ಕೂಡಿಸಿ ತನಿಶ್ಲೋಕ ಅಂತ ಗ್ರಂಥ ಬರೆದರು ಆಪತ್ತಿನಲ್ಲಿ ಪುಡವೈ ಚುರಂದದಿ ಪಿಳ್ಳೆ ಲೋಕಾಚಾರ್ಯರು ಅವಳು ಕೇಳಿದ ಅಪೇಕ್ಷಿತ ಮಾನ ಮುಚ್ಚು ಕೃಷ್ಣ ಅವನ ಶ್ರೀನಾಮ ಸ್ಮರ್ತವ್ಯೋ ಭಗವಾನ್ ಹರಿಹಿ ಪರಮಾಪದ್ಗತ ಕಾಲ ಉಂಟಾದರೆ ತಾಯಿ ನೀನು ಗೋವಿಂದನನ್ನು ಸ್ಮರಿಸು ಹೇಳಿಕೊಟ್ಟಿದ್ವಿ ಯಾವಾಗಲೂ ವಸಿಷ್ಠರು ಅದನ್ನು ಹೇಳ್ಕೊಡುವ ಕಷ್ಟ ಬಂದಿರಲಿಲ್ಲ ಕಷ್ಟ ಬಂದ ಮೇಲೆ ಅದು ಮರ್ತಿತ್ತು ಮರ್ತಿದ್ವೇ ಭೀಷ್ಮ ನಿಮ್ಗೆ ಹೆಂಡತಿ ಇಲ್ವೇ ಮಕ್ಕಳಿಲ್ವೇ ಎಲ್ಲ ಕೇಳಿದ್ರು ಭೀಷ್ಮನ ಕೇಳಿದ್ರೆ ಪ್ರಯೋಜನ ಅವನಿಗೆ ಇಲ್ಲಿ ಮಕ್ಕಳಲ್ಲಿ ದ್ರೋಣನಿಗೆ ಹೆಂಡತಿ ಇದ್ಲು ಹೆಣ್ಣು ಮಕ್ಕಳು ಇರಲಿಲ್ಲ ಇದೆಲ್ಲ ಹೇಳಿದ್ದೀನಿ ಮಹಾಭಾರತದಲ್ಲಿ ಕಷ್ಟವೇ ಗೊತ್ತಿಲ್ಲದೆ ಇದ್ದವ್ರ ಕೈಯಲ್ಲಿ ಕಷ್ಟವನ್ನು ಹೇಳಿಕೊಂಡ್ರೆ ಏನು ಪ್ರಯೋಜನ ಕಲ್ಲಿಗೆ ಹೇಳಿದಷ್ಟು ಪ್ರಯೋಜನ ಕಷ್ಟ ಕೊಟ್ಟವನು ದುರ್ಯೋಧನ ಅವನಿಗೆ ಹೇಳಿದ್ರೆ ಏನು ಪ್ರಯೋಜನ ಆ ಸಭೆಯಲ್ಲಿ ಬೇರೆ ಹೆಂಗಸರಿರಲಿಲ್ಲ ಆಗ ವಸಿಷ್ಠರ ಮಾತು ಜ್ಞಾಪಕ ಬಂತು ಸ್ಮರ್ತವ್ಯೋ ಭಗವಾನ್ ಹರಿ ಗೋವಿಂದನಾಮ ಸ್ಮರಣ ಮಾಡಿದಳು ಸೀರೆಯನ್ನು ಅನುಗ್ರಹ ಮಾಡಿತು ರಸೋಕ್ತಿಯಲ್ಲಿ ಹೇಳ್ತೇವೆ ಭಗವಂತನಿಗಿಂತ ಅವನ ಶ್ರೀನಾಮ ಹೆಚ್ಚು ಯಾಕೆ ಸುಲಭ ಅನ್ನೋ ಅರ್ಥದಲ್ಲಿ ಉಚ್ಚಾರ ಮಾಡೋದಕ್ಕೆ ಸುಲಭ ಹಿಡಿಯುವುದಕ್ಕೆ ಸುಲಭ ಗೊಂದಾವಲೇಕರ್ ಮಹಾರಾಜರು ಹೇಳ್ತಾರೆ ಪ್ರಾರಂಭದಲ್ಲಿ ಸ್ವಲ್ಪ ನೀವು ಹಚ್ಚಿಕೊಂಡು ಭಗವಂತನ ಶ್ರೀನಾಮವನ್ನು ಜಪಿಸ್ತಾ ಹೋದರೆ ಆಮೇಲೆ ಅದು ನಿಮ್ಮನ್ನು ಹಿಡ್ಕೊಂಡು ಬಿಡುತ್ತೆ ನೀವು ಬಿಟ್ಟರು ಅದು ಬಿಡೋದಿಲ್ಲ ಕೂತಲ್ಲಿ ನಿಂತಲ್ಲಿ ಮನಸ್ಸು ಖಾಲಿ ಇರೋದಕ್ಕೆ ಬಿಡುವುದಿಲ್ಲ ಅದು ನಿಮ್ಮನ್ನು ಹಿಡಿದು ಬಿಡುತ್ತೆ ಮೊಸಳೆ ಕೈಸಕ್ಕೆ ಸಾಗೋದಕ್ಕಿಂತ ನಾಮ ಸ್ಮರಣೆ ಅದು ನಮ್ಮನ್ನು ಹಿಡ್ಕೊಂಡ್ಬಿಟ್ಟು ನಾವು ಬಿಡ್ತೇವೆ ಅದರಿಂದ ನಾಮ ಹೆಚ್ಚು ಭಗವಂತನಿಗಿಂತ ಅತಿಶಯೋಕ್ತಿ ಮಾತಾದರೂ ಸತ್ಯವೇ ಇದೆ ವೇದಾಂತಕ ವಿರುದ್ಧವಲ್ಲ ಹಾಗೇ ಭಗವಂತನ ಗುಣವೇ ದೊಡ್ಡದು ಯಾಕೆ ಭಗವಂತ ಒಬ್ಬನೇ ಗುಣಗಳು ಅಸಂಖ್ಯಾತ ನಮ್ಮ ನಮ್ಮ ಕಷ್ಟಕ್ಕೆ ಒಂದು ಒಂದೊಂದು ಗುಣ ಸಹಾಯಕವಾಗಿ ಬಂದು ಸಹಾಯ ಮಾಡುತ್ತೆ ಅದರಲ್ಲಿ ಪ್ರಧಾನವಾದದ್ದು ದಯಾಗುಣ ಎಂಬುದಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಇವತ್ತು ಆ ಕೆಲವು ಪದ್ಯಗಳನ್ನು ನಿನ್ನೆ ಎರಡನೇ ದಶಕದಲ್ಲಿಯೂ ಸುಮಾರು ಐದು ಪದ್ಯಗಳನ್ನು ತಮಗೆ ನಿವೇದನೆ ಮಾಡಿಕೊಂಡೆ ಇವತ್ತು ಇನ್ನು ಮುಂದಿನ ಕೆಲವು ಪದ್ಯಗಳನ್ನು ನಿವೇದನ ಮಾಡುವುದನ್ನು ನೋಡೋಣ ರಾಜಮಹಿಷಿ ನಡೆಯತಕ್ಕ ವೈಭವವನ್ನು ಹೇಳಿದು ಅನುಶರ ಶಕ್ತಿಯಾದಿ ಗುಣಾಂ ಅಗ್ರೇಸರ ಬೋಧ ವಿರಿಚಿತಾಲೋಕಾಂ ಸ್ವಾಧೀನ ವೃಷಗಿರೀಶಾಂ ಸ್ವಯಂ ಪ್ರಭೂತಾಂ ಪ್ರಮಾಣಯಾಮಿ ದಯಾ ಇದು ರಾಜನ ಉತ್ಸವ ಇದು ಮಹಾರಾಣಿಯ ಉತ್ಸವ ಯಾವುದು ಹೆಚ್ಚು ರಾಜನ ಉತ್ಸವ ಹೆಚ್ಚೋ ಮಹಾರಾಣಿಯ ಉತ್ಸವ ಹೆಚ್ಚೋ ಮಹಾರಾಜನ ಉತ್ಸವ ಅಂದ್ರೆ ಸ್ವಲ್ಪ ಭಯವಾಗುತ್ತೆ ರಾಜದೃಷ್ಟಿಯ ಒಳ್ಳೆಯದಲ್ಲ ಅನುಗ್ರಹನೂ ಮಾಡ್ಬೋದು ನಿಗ್ರಹನೂ ಮಾಡ್ಬೋದು ಮಹಾರಾಣಿ ಭಗವಂತನ ರಾಣಿ ಪಟ್ಟಮಹಿಷಿ ಲಕ್ಷ್ಮೀದೇವಿ ಅದು ದಯಾ ಸ್ವರೂಪಿಣಿ ಅವಳು ಸ್ವ ನಡೀತಾ ಇದೆ ಎಲ್ಲರೂ ಆಕೆಯನ್ನು ದರ್ಶನ ಮಾಡ್ತಾ ಇದ್ದಾರೆ ಇವಳಿಗೆ ದಾರಿ ತೋರಿಸೋದು ಯಾವುದು ಭಗವಂತನಿಗಿರುವ ಸರ್ವಜ್ಞತ್ವ ಎಂಬ ಗುಣ ಅದನ್ನು ಹೇಳಿದರು ಬಾಕಿದೆಲ್ಲ ಹಿಂದೆ ಬರ್ತದಂತೆ ಭಗವಂತನ ಬಲ ಶಕ್ತಿ ವೀರ್ಯ ತೇಜಸ್ಸು ಅದನ್ನು ಬೆನ್ನಿಗೆ ಇಟ್ಕೊಂಡು ಬರ್ತಾಳೆ ಅದನ್ನು ಮುಂದಕ್ಕೆ ಇಟ್ಕೊಳ್ಳೋದಿಲ್ಲ ಭಯವಾಗುತ್ತೆ ಅಂತ ಆಮೇಲೆ ಹೇಳಿದರು ಮುಂದಿನ ಪದ್ಯದಲ್ಲಿ ಲೋಕದವರು ಮಾಡಿರ್ತಕ್ಕ ಪುಣ್ಯವೆಲ್ಲವನ್ನೂ ಒಂದು ಮುಷ್ಟಿಯಲ್ಲಿ ಹಿಡಿದು ತಿಂದು ಬಿಡುವಷ್ಟು ಪಾಪರಾಶಿ ನನ್ನದಿದೆ ತಾಯಿ ಅವನು ಅಂಜನಗಿರಿ ಮೇಲೆ ಕೂತಿದ್ದಾನೆ ನೀನು ಅವನ ರಂಜನಿಯಾಗಿದ್ದೀಳಿ ಅವನ ಮನಸ್ಸನ್ನು ಸಂತೋಷಪಡಿಸುವಳು ದನ್ನ ಕಾಪಾಡಬೇಕು ಯಾವ ಕೈಯ ಕಾಪಾಡೋದು ಭಗವತಿ ದಯೇ ಭವತ್ಯಾಂ ಮೃಷಗಿರಿನಾಥೆ ಸಮಾಪ್ಲುತೆ ತುಂಗೇ ಏನು ಹೇಳಿದೆ ಅದನ್ನ ಭಗವಂತನು ಮುಳುಗುತ್ತಾನಂತೆ ಒಂದು ಪ್ರವಾಹದಲ್ಲಿ ಲಕ್ಷ್ಮಿಯ ಸೌಂದರ್ಯದಲ್ಲಿ ದಯಾದೇವಿಯ ಸೌಂದರ್ಯದಲ್ಲಿ ದಯಾದೇವಿಯ ಗೂಡದಲ್ಲಿ ಭಗವಂತನು ಮುಳುಗಿ ಹೋಗ್ತಾನೆ ಭವತ್ಯಾಂ ಸಮಪ್ಲುತೆ ತುಂಗೆ ಎತ್ತರದಲ್ಲಿದ್ದಾನಲ್ಲ ಇರಬಹುದು ಆದ್ರೆ ಅವನು ಮುಳುಗುತ್ತಾನೆ ವೆಂಕಟೇಶ್ವರ ಅವನ ಮೀರಿದ ಔದಾರ್ಯವನ್ನ ದಯಾದೇವಿ ತೋರಿಸಿದ್ರೆ ಅಬ್ಬ ಅಂತಾನೆ ಭಗವಂತನು ಒಂದು ಜೋಡಿ ಯಜಮಾನರು ಯಜಮಾನ್ತಿ ಒಂದು ಕುಟುಂಬದಲ್ಲಿ ಯಾವನೋ ಬರ್ತಾನೆ ಮಗಳಿಗೆ ಮದುವೆ ಆಗಬೇಕು ಒಂದು ಸ್ವಲ್ಪ ಸಾಲ ಬೇಕು ಒಂದು ಹತ್ತು ಸಾವಿರ ರೂಪಾಯಿ ಯಜಮಾನನೇ ಇದ್ರೆ ಆ ಜಾಗದಲ್ಲಿ ನಾಳೆ ಬಾ ಹೋಗು ನಾಳೆ ಬಂದ್ರೆ ಐದು ಸಾವಿರ ಇದೆ ಇಟ್ಕೋ ಆಮೇಲೆ ನೋಡೋಣ ಶಾರ್ಟೇಜ್ ಬಂದ್ರೆ ಹೇಳ್ಬೋದು ಅಂತ ಅವರು ಬಂದ್ರೆ ಹೀಗೆ ಮಾಡು ಅಂತ ಹೆಂಡತಿ ಹೋಗಿರ್ತಾನೆ ಯಜಮಾಂತಿ ನೋಡ್ತಾಳೆ ಅವ ಬ್ರಾಹ್ಮಣ ಬಂದ ಅಮ್ಮ ನಿನ್ನೆ ಏನೋ ಕೊಡ್ತೀನಿ ಅಂದ್ರು ಎಷ್ಟು ಕೊಡ್ತೀನಿ ಎಷ್ಟು ಬೇಕಾಗಿತ್ತಪ್ಪ ಸಾಲ ಐವತ್ತು ಸಾವಿರ ತಕೋ ಅವ್ರಿಗೆ ಹೇಳಬೇಡ ಇದು ಸಾಲ ಅಂತ ತಿಳ್ಕೋಬೇಡ ತಗೊಂಡು ಹೋಗು ಅಂತ ಹೇಳಿದ್ರೆ ಯಜಮಾನ ಬಂದವನ್ ನೋಡ್ತಾನೆ ಅವನು ಗುಣವಂತನಾಗಿದ್ರೆ ಏನ್ ಮಾಡಿದೆ ಐವತ್ತು ಸಾವಿರ ಕೊಟ್ಬಿಟ್ಟೆ ಕಂಡು ಕೊಟ್ಬಿಟ್ಯಾ ಐವತ್ತು ಸಾವಿರ ನಾನೇ ಜಿಪುಣಾಗಿ ಬಿಟ್ಟನೆ ನಿನ್ನ ಮುಂದೆ ಎಂಬುದಾಗಿ ಅವಳ ಗುಣದಲ್ಲಿ ಯಜಮಾನ ಸೋಲುವಂತೆ ಇದು ಇದು ಐಡಿಯಲ್ ದಂಪತಿಗಳ ಗುಣ ಇದು ನಾನು ಐದು ಸಾವಿರ ಕೊಡಬೇಕು ಮಸ್ತ್ ಮಾಡಿದ್ದೆ ಅಯೋಧ್ಯ ಕೊಟ್ಟೆ ನೀನು ದಂಡಿಸುವ ಕೃಪಣನಾದವನು ದರಿದ್ರನಾದವನು ಅಂಥ ದಾಂಪತ್ಯವಲ್ಲ ಇದು ಲಕ್ಷ್ಮೀನಾರಾಯಣರ ಹೃದಯದಲ್ಲಿ ಏಕಕಾಲದಲ್ಲಿ ಒಂದೇ ಗುಣ ಒಂದೇ ಅಂಶ ಒಂದೇ ಸ್ವಭಾವ ಶಾದೇ ಕರಸ್ಯಾತ್ತಯ तुल्यशीलवयोवृत्ताम् तुल्याभिजनसंवृताम् राघवोर्हति वैदेहीम् तञ्चेयमसि ते ಕ್ಷಣ ಸುಮ್ಮನೆ ನೋಡಿದ ಹನುಮಂತ ಸೀತಾದೇವಿಯನ್ನ ರಾಘವೋರ್ಹತಿ ವೈದೇಹಿ ಈ ಅಮ್ಮನವ್ರ ಕೈ ಹಿಡಿಯೋದಕ್ಕೆ ರಾಮನಿಗೆ ನಿಜವಾಗಿ ಯೋಗ್ಯತೆ ಉಂಟು ಅಲ್ಲ ಅಲ್ಲ ಅವನ ಕೈ ಹಿಡಿಯೋದಕ್ಕೆ ಇವಳಿಗೂ ಯೋಗ್ಯತೆ ಉಂಟು ಯಾಕೆ ತುಲ್ಯ ಶೀಲವಯೋ ವೃತ್ತ ವಯಸ್ಸು ವೃತ್ತಿ ಕ್ಯಾರೆಕ್ಟರ್ ಶೀಲ ಸ್ವಭಾವದಲ್ಲಿ ಔದಾರ್ಯಾದಿಗಳಲ್ಲಿ ಅಭಿಜನ ಲಕ್ಷಣ ತುಲ್ಯಾಂ ಹುಟ್ಟಿನಿಂದಲೂ ಇಬ್ಬರು ಆ ದಿವ್ಯತ್ವವನ್ನು ತೋರಿಸಿದ್ದಾರೆ ಪಾಯಸದಲ್ಲಿ ಹುಟ್ಟಿದ ಕೊಡದಲ್ಲಿ ರಾಮಚಂದ್ರ ಇವಳು ಭೂಮಿಯಲ್ಲಿ ಹುಟ್ಟಿದಳು ಇವಳು ನಿಜೆ ಅವನು ಅಗ್ನಿ ಸಂಭವ ಯಾವ ದೃಷ್ಟಿಯಲ್ಲಿ ನೋಡಿದರೂ ರಾಮನಿಗೂ ಸೀತೆಗೂ ಆಹಾ ಒಬ್ರಿಗಿಂತ ಒಬ್ರು ಹೆಚ್ಚು ಅಂತ ಹೇಳೋ ರೀತಿಯಲ್ಲಿದ್ದಾರೆ ಅಂತ ಹನುಮಂತ ಹೇಳಿದ ಮಾತು ಇದು ಆಗಮಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಸ್ಯಾತ್ ಸ್ಯಾತ್ತಯ ಒಂದು ಅಭಿಪ್ರಾಯ ಒಂದು ರಸ ಇಬ್ಬರ ಹೃದಯದಲ್ಲಿ ಏಕಕಾಲಕ್ಕುಂಟಾಗತ್ತೆ ಅದಕ್ಕೆ ವೈರಸ್ಯವೆಂಬುದಿಲ್ಲ ಲಕ್ಷ್ಮೀನಾರಾಯಣ ದಂಪತಿಗಳಲ್ಲಿ ಅಭಿಪ್ರಾಯ ಭೇದ ಜಗಳವೆಂಬುದಿಲ್ಲ ಮತ್ತೆ ಅಲ್ಲಲ್ಲೇ ಹೇಳ್ತಾರಲ್ಲ ಸಂಧಾನ ಪುರಾಣದಲ್ಲಿ ನಿಮ್ಮನ್ನು ಏಮಾರಿಸೋಕ್ಕೋಸ್ಕರ ಹೇಳೋದು ರಸರೂಪದಲ್ಲೇನೋ ಸ್ವಲ್ಪ ಸ್ವಲ್ಪ ಹೇಳ್ತಾರೆ ಇವತ್ತು ನಾನು ಹೇಳ್ತೇನೆ ಜೀವರಕ್ಷೆಯ ವಿಷಯದಲ್ಲಿ ಭಗವಂತನಿಗೂ ದಯಾದೇವಿಗೂ ಒಂದು ಸ್ವಲ್ಪ ಯಾವ ರೀತಿ ಕಾಪಾಡಬೇಕು ಅನ್ನೋ ವಿಷಯದಲ್ಲಿ ಸಂಭಾಷಣೆ ಒಂದು ಇದು ತಿರುಪಾವೈ ವ್ಯಾಖ್ಯಾನದಲ್ಲಿ ಸಾಮಾನ್ಯವಾಗಿ ಹೇಳೋದುಂಟು ಅದರಲ್ಲಿ ರಸಪೋಷಣೆ ಇದೆ ಭೋಗ್ಯತೆ ಇದೆಯಾ ಹೊರತು ವೈಷಮ್ಯಕ್ಕೋಸ್ಕರ ಹೇಳೋದಲ್ಲ ಅವನು ತುಂಗ ಬೆಟ್ಟದ ಮೇಲೆ ಕೂತಿದ್ದಾನೆ ಪಾಪಗಳು ಬಾರದೇ ಇರಲಿ ಅಂತ ಬೆಟ್ಟವೇರಿ ಕುಳಿತ ಇವಳು ನಿಮ್ಮಗ ಬೆಟ್ಟದಿಂದ ಕೆಳಗೆ ಹರಿತಾಳೆ ತಾಯಿ ನೀನಲ್ವೇ ನನ್ನ ಕಡೆ ಬರುವವಳು ಅಪ್ರತಿಗ ಮಜ್ಜನ ಹಸ್ತಾವಲಂಬೋ ಮದಾಗಸ ಮೃಗ್ಯ ನನ್ನಂಥವರಿಗೆ ಹಸ್ತಾವಲಂಬ ಪಾಪದಲ್ಲಿಯೇ ಮುಳುಗುತ್ತಾ ಇರುವವರಿಗೆ ಇವನು ಕೈ ಕೊಟ್ಟು ಎತ್ತು ಮೇಲೆ ಕೆತ್ತುವುದಕ್ಕೆ ಏನು ಸಮಯ ಏನು ಮಾಡಲಿ ಏನು ಉಪಯೋಗ ಮಾಡಲಿ ಅಂತ ನೀನು ಹುಡುಕಬೇಕಾಗಿದೆ ಹಸ್ತಾವಲಂಬ ಭ್ರೂಕ್ಷೇಪಯೇವ ತವ ಭೋಗರಸಾನುಕೂಲ ಯಾಕೆಂದ್ರೆ ಭಗವಂತನ ಕೋಪವನ್ನು ಕೊಚ್ಚಬಲ್ಲವಳು ದಯಾದೇವಿ ಇಲ್ಲಿ ಎರಡು ಪ್ರವಾಹ ಹೇಳ್ತಾರೆ ಉಪನ್ಯಾಸದ ಆರಂಭದಲ್ಲಿಯೇ ಈ ಸೊಗಸು ಇದೆಲ್ಲ ತುಂಬ ವಿಸ್ತಾರ ಮಾಡೋದು ಕೊನೆಯಲ್ಲಿ ಮಾಡೋಕ್ಕಾಗೋದಿಲ್ಲ ಪ್ರಳಯ ಜಲಧಿ ಅಂತ ಒಂದಿದೆ ಯಾರು ನೋಡಿದ್ದೀರಾ ಇದನ್ನ ನೋಡಿಲ್ಲ ದಯವಿಟ್ಟು ನೋಡಬೇಡಿ ಪ್ರಳಯ ಸಮುದ್ರ ಪ್ರಳಯ ಸಮುದ್ರ ಕೇಳಿದ್ದೇವೆ ಒಂದು ಮಳೆ ಹುಚ್ಚಾಪಟ್ಟೆ ಬಂದ್ರೇನೆ ಒಂದು ಹಳ್ಳಿ ಕೊಚ್ಚ ಹೋಗುತ್ತೆ ಒಂದು ಊರು ಕೊಚ್ಚ ಹೋಗುತ್ತೆ ಭೂಮಿ ಇಲ್ಲದೆ ನದಿಗಳ ದಡದಲ್ಲಿ ಸಿಕ್ಕ ಕಡೆ ಮನೆ ಮಠ ಜೋಪಡಿ ಹಾಕೊಂಡಿದ್ದವರೆಲ್ಲ ಕೊಚ್ಚಿ ಹೋಗ್ತಾರೆ ದೊಡ್ಡ ಕಟ್ಟೆ ಒಡೆದು ಹೋಗ್ಬಿಟ್ರೆ ದೊಡ್ಡ ದೊಡ್ಡ ಊರುಗಳು ಕೊಚ್ಚಿ ಬಿಡ್ತವೆ ಮನೆಗಳು ಕುಸಿಯುತ್ತವೆ ಚರಂಡಿ ನೀರು ಬ್ಲಾಕ್ ಆದರೆ ಅದೇ ಸಾಕು ಪ್ರಳಯ ಬೆಂಗಳೂರಿನಲ್ಲಿ ಬೇರೆ ಪ್ರಳಯ ಬೇಕಿಲ್ಲ ಜಲಜಿ ಪ್ರವಾಹ ಅದು ಸೆಕ್ಯೂರ್ ಜಾತಿ ಅಂದರೆ ಒಳ್ಳೆಯವರು ಕೆಟ್ಟವರು ದೊಡ್ಡವರು ಸಣ್ಣವರು ಐಶ್ವರ್ಯವಂತರು ಬಡವರು ಎಲ್ಲರನ್ನೂ ಕೊಚ್ಚಿ ಹಾಕಿಬಿಡುತ್ತೆ ಯಾಕೆಂದ್ರೆ ಅದು ಭಗವಂತನ ಕೋಪರೂಪವಾದದ್ದು ಅಗ್ನಿ ಪ್ರಳಯ ಜಲಪ್ರಳಯ ವಾಯು ಪ್ರಳಯ ಹೀಗೆಲ್ಲ ಹೇಳ್ತಾರೆ ಭೂಮಿಯೇ ಕಂಪವಾಗುತ್ತೆ ಅಗ್ನಿ ಪರ್ವತಗಳು ಸಿಡಿಯುತ್ತವೆ ಅಗ್ನಿಯಲ್ಲಿಯೇ ಊರುಗಳು ಸುಟ್ಟು ಬಿಡುತ್ತೆ ಲಾವಾರಸದಲ್ಲಿ ಕೊಚ್ಚುತ್ತೆ ಅದೊಂದು ರೀತಿಯ ಪ್ರಳಯ ಜಲಪ್ರಳಯ ಯುಗ ಪ್ರಳಯ ಎಲ್ಲ ಕೊಚ್ಚಿ ಹೋಗುವಾಗ ಮನು ಕಥೆ ಬರುವ ಹಾಗೆ ಇದನ್ನ ಯಾತಕ್ಕೆ ಹೀಗೆ ನಿಲ್ಲಿಸ್ತಾನೆ ಜಗತ್ತು ಚೆನ್ನಾಗಿ ಓಡ್ತಾ ಇತ್ತಲ್ಲ ನೀವು ಸುಮ್ಮನೆ ಹೇಳ್ತೀರಿ ಚೆನ್ನಾಗಿ ಓಡ್ತಾ ಇತ್ತು ಅಂತ ಇದು ಹೀಗೆ ಬಿಟ್ಟರೆ ಇನ್ನೂ ಸರ್ವನಾಶವಾಗುತ್ತೆ ಅಂತ ಅತ್ಯಂತ ಕೋಪಾವೇಶದಿಂದ ಕಲ್ಕಿಯು ಮಾಡದೇ ಇದ್ದ ಕೆಲಸವನ್ನ ಭಗವಂತ ಕೋಪಾವೇಶದಿಂದ ಒಂದು ನೀರಿನಿಂದ ಮಾಡಿಬಿಡ್ತಾನೆ ಕೋಪಾವೇಶ ಅದು ಜಲಧಿ ಅದು ಜಲಧಿ ಪ್ರವಾಹ ಅತ್ಯಂತ ಕೋಪಪೂರಿತ ನಾವು ಸುಮ್ಮನೆ ಕೇಳ್ತೇವೆ ಅದರ ವರ್ಣನೆಗಳನ್ನ ಮನು ವರ್ಣನೆಯಲ್ಲಿ ನಾವು ಶ್ರೀಮದ್ ಭಾಗವತ ಪುರಾಣದಲ್ಲಿ ಕೇಳೇ ಭಯಪಡ್ತೇವೆ ಒಂದೇ ಒಂದು ಅಧ್ಯಾಯ ಆ ಮತ್ಸ್ಯಾವತಾರದ ಕಥೆ ದೊಡ್ಡದಾಗಿ ವರ್ಣನೆ ಮಾಡಿಲ್ಲ ಪೂರ್ವ ಸಮುದ್ರ ಒಂದು ನೂರಿಪ್ಪತ್ತು ಮೀಟರ್ ಅಷ್ಟು ಮೇಲಕ್ಕೆ ಎತ್ತರ ಹೋದ್ರೆ ಏನು ಗತಿಯಾಗತ್ತೆ ಹೇಳಿ ಡೇವಿಡ್ ಫ್ರಾಲ್ ಅಂತ ಒಬ್ಬ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬಾ ಪ್ರೇಮ ಇರುವವನು ವೇದಗಳನ್ನು ತಕ್ಕ ಮಟ್ಟಿಗೆ ತಿಳ್ಕೊಂಡವನು ಕ್ಯಾಲಿಫೋರ್ನಿಯಾ ಅಮೆರಿಕಾದಲ್ಲಿ ವೇದಿಕ್ ಇನ್ಸ್ಟಿಟ್ಯೂಟ್ ಹೈಯರ್ ಸ್ಟಡೀಸ್ ಸಂಸ್ಥೆ ಇಟ್ಟಿದ್ದಾನೆ ತುಂಬಾ ರಿಸರ್ಚ್ ಮಾಡಿದ್ದಾನೆ ಅವನು ಹೇಳ್ತಾನೆ ಹಿಂದೆ ಒಂದು ಪ್ರವಚನದಲ್ಲಿ ನಾನು ಹೇಳಿದ ನೆನಪು ಸಪ್ತರ್ಷಿಗಳೆಲ್ಲರೂ ದಕ್ಷಿಣ ಭಾರತದವರೇ ಸಪ್ತರ್ಷಿಗಳೆಲ್ಲರೂ ಪುಲಸ್ತ್ಯ ಪುಲಹ ಕೃತು ಅಗಸ್ತ್ಯ ದಕ್ಷ ಎಲ್ಲರೂ ದಕ್ಷಿಣ ಭಾರತದವರೇ ಸ್ವಯಂಭುವ ಮನು ಇನ್ನೂ ಅವಾಗ ಮನು ಆಗಿರಲಿಲ್ಲ ಸತ್ಯವ್ರತ ರಾಜ ಶ್ರಾದ್ದೇವ ಸೈಂಟಿಫಿಕ್ ಆಗಿ ಏನಾದರೂ ಆಯಿತು ಪ್ರಳಯ ಹೇಗೆ ಬಂತು ಭೂಮಿಯ ಶಾಖ ಹೆಚ್ಚಾಯಿತು ಇವತ್ತು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಒಂದೊಂದು ಡಿಗ್ರಿ ಎಷ್ಟೋ ವರ್ಷಗಳಿಗೆ ಆವಾಗೇನಾಗುತ್ತೆ ಬೆಟ್ಟದ ಮೇಲೆ ಜಗತ್ತಿನ ಪರ್ವತಗಳ ಮೇಲೆಲ್ಲ ಹಿಮದ ಟೋಪಿಗಳು ಐಸ್ ಕ್ಯಾಪ್ಸ್ ಹಿಮವಂತರ ಮೇಲೆ ಆಲ್ಪ್ಸ್ ಪರ್ವತದ ಮೇಲೆ ಆಂಡೀಸ್ ಪರ್ವತದ ಮೇಲೆ ಎಲ್ಲೆಲ್ಲಿ ಜಗತ್ತಿನ ಕಿರೀಟದಂತೆ ಬೆಟ್ಟಗಳಿವೆಯೋ ಅದರ ಮೇಲೆ ಕೂತಿರುವಂತಹ ಮಂಜೆಲ್ಲ ಕರಗಿ ಹೋದರೆ ಅದು ಎಲ್ಲಿ ಹೋಗಬೇಕು ಸಮುದ್ರಕ್ಕೆ ಹೋಗುತ್ತೆ ಏಕಕಾಲಕ್ಕೆ ಕರಗಿ ಹೋಯಿತು ಇವತ್ತೇನು ಅರಬ್ಬಿ ಸಮುದ್ರ ಅಂತ ಹೇಳ್ತೀರಿ ಈ ಕಡೆಯಿಂದ ಈ ಕಡೆ ಬಂಗಾಳ ಕೊಲ್ಲಿಯಿಂದ ಅದು ಭೂಮಿ ಯಾವ ರೀತಿಯಲ್ಲಿತ್ತು ಏನು ಶೇಪ್ ಇತ್ತು ನಮಗೆ ಗೊತ್ತಿಲ್ಲ ಈ ಅಟ್ಲಾಂಟಿಕ ಮುಳುಗಿ ಹೋಗಿದ್ದ ಆವಾಗ ಅಂತಾರೆ ಗಟ್ಟಿ ಆದ್ಮೇಲೆ ಮತ್ತೆ ಅಂಟಾರ್ಕ್ಟಿಕಾ ಆರ್ಕ್ಟಿಕಾ ಅಲ್ಲೆಲ್ಲ ಮಂಜುಗಡ್ಡೆ ಹೋಗಿಬಿಡಿತು ಕೊಚ್ಚಿ ಬಿಡಿತು ದಕ್ಷಿಣ ಭಾರತ ಒಂದೇ ನೇರಳೆ ಹಣ್ಣಿದ್ದಾಗಿತ್ತು ಜಂಬೂ ದ್ವೀಪ ಆಗ ಭಗವಂತ ಆ ತಮಿಳುನಾಡಿನ ತೊರೆಗೆ ಒಲಿದು ಅವನ ಗುಣವನ್ನು ಪರೀಕ್ಷೆ ಮಾಡಿ ಒಂದು ಮೀನಿಗೂ ಕರುಣೆ ತೋರಿಸಿದವನು ಅಂತ ಒತ್ಸ ಇನ್ನು ಏಳು ದಿವಸಕ್ಕೆ ದೊಡ್ಡ ಪ್ರಳಯವಾಗುತ್ತೆ ಹೆದರಬೇಡ ನಾ ಬರ್ತೀನಿ ನೀನೊಂದು ದೊಡ್ಡ ದೋಣಿಯನ್ನು ಮಾಡಿಸಿ ಮುಂದೆ ಬೇಕಾದಂಥ ಪಶು ಪಕ್ಷಿ ಮನುಷ್ಯ ವೃಕ್ಷ ಪೈರುಗಳು ಮೊದಲಾದವನ್ನೆಲ್ಲ ಒಂದು ಕಡೆ ಜೋಡಿಸಿಕೊಂಡಿರು ನನ್ನ ಕೋರೆ ಹಲ್ಲಿಗೆ ತಗಲಾಕ್ಬಿಡು ನಾನೇನು ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ತಾನೇ ಅನುಗ್ರಹ ಮಾಡಿದ್ದು ಮತ್ಸ್ಯಾವತಾರದ ಕಥೆ ಸರ್ಪಣ ಭೃಗುಗಳು ಆ ಸಪ್ತಋಷಿಗಳ ಭೃಗುಗಳು ಇದ್ರು ಅವರು ಹೋಗಿ ಇಳಿದ ಜಾಗ ಇವತ್ತು ಕಾಶ್ಮೀರ ಅಂತ ಏನು ಹೇಳ್ತೀರಿ ಇದು ಮುಳುಗದೆ ಉಳಿದಿದ್ದ ಭಾಗ ದಕ್ಷಿಣ ಭಾರತ ಬಿಟ್ಟರೆ ಕಾಶ್ಮೀರ ಒಂದು ನಡುವೆ ಎಲ್ಲ ಬರೀ ಸಮುದ್ರ ಇತ್ತಂತೆ ಯಾವ ದಾರಿಯಲ್ಲಿ ಹೋದ್ರು ಇವತ್ತು ಬ್ರೋಚ್ ಅಂತ ಏನು ಹೇಳ್ತೀರಿ ಗುಜರಾತ್ ಆ ಮಾರ್ಗದಲ್ಲಿ ಅವಾಗ ಸಿಂಧು ಸಮುದ್ರವೇ ಇತ್ತು ನದಿ ಇರಲಿಲ್ಲ ಅಲ್ಲಿಂದ ಹೋಗಿ ಇವತ್ತೇನು ಕಾಶ್ಮೀರ ಅದರಲ್ಲೊಂದು ಕಣಿವೆ ಹೇಳ್ತೀರಿ ಮನೋಲಿ ಮನೋಲಿ ಅಂತ ಹೆಸರು ಮಾಡಿದ್ದಾರೆ ಮನು ಆಲಯ ಆ ಹಡಗು ನಿಂತ ಜಾಗ ಭೃಗುವರ ಬಸರ್ಪಣಂ ಭೃಗು ನಿಂತುಕೊಂಡ ಜಾಗ ಅಂತ ತೋರಿಸ್ತಾರೆ ರಿಸರ್ಚ್ ಮಾಡಿ ಬರೆದಿದ್ದಾನೆ ಅದು ಒಳ್ಳೆ ದೋಣಿಯ ಆಕಾರದಲ್ಲೇ ಮನೋಲಿ ಅನ್ನೋದು ಆ ಹಡಗೆ ಎಷ್ಟು ದೊಡ್ಡದಿತ್ತೋ ಏನು ಕಥೆಯೋ ಎಲ್ಲಿ ಹೋಯ್ತೋ ಫ್ರೋಸನ್ ಆಗಿಬಿಡ್ತೋ ಬೆಟ್ಟ ರೂಪದಲ್ಲಿ ಹೋಯ್ತೋ ನಮಗೆ ಗೊತ್ತಿಲ್ಲ ಅದಕ್ಕೆ ಹೇಳಿ ಇವನು ಸೈಂಟಿಫಿಕಲಿ ಪ್ರಳಯ ಅನ್ನೋದು ಬರ್ತದೆ ಅದೇ ಅಲ್ಲಿ ಪಶ್ಚಿಮದಲ್ಲಿಯೂ ಕೊಚ್ಚಿತು ಅದೇ ಕಾಲದಲ್ಲಿ ನಾವೇನು ಮೂರು ಸಾವಿರ ವರ್ಷದ ಹಿಂದೆ ಹೇಳ್ತೀವಿ ಅಲ್ಲಿಯೂ ನಡೆಯಿತು ಮನುಹು ಮನೋಹ ಅವಸರ್ಪಣ ಮನೋಹೋ ಹೋಗಿ ಮಾಕಿತ್ ಹಾಕಿದ್ರು ನೋಹೋ ಆಯ್ತು ನೋವಾ ಸಾರ್ಕ್ ಅಂತ ಮಾಡಿದ್ರು ಅವರು ಜೆನೆಸಿಸ್ನಲ್ಲಿ ಇದರಿಂದ ಇಲ್ಲಿ ಕಥೆ ಅಲ್ಲಿ ಅಲ್ಲಿ ಕಥೆ ಇಲ್ಲಿ ಎಲ್ಲ ಹೆಚ್ಚು ಕಮ್ಮಿಯಾಗಿ ಅದಕ್ಕೆ ಹಿಂದಿನ ರಾಮಾವತಾರ ಕೃಷ್ಣಾವತಾರದ ಹೆಸರುಗಳೆಲ್ಲ ಬೈಬಲ್ನಲ್ಲಿ ಸೇರಿಕೊಂಡು ಹತ್ತಾರು ಕಡೆ ರಾಮನ ಹೆಸರು ಕುಶನ ಹೆಸರು ಲವನ ಹೆಸರು ಬೈಬಲ್ನಲ್ಲಿದೆ ಇದನ್ನ ಹೇಳಿದ್ರೆ ಕ್ರಿಸ್ತರು ನಂಬಲಿಲ್ಲ ರೆಫರೆನ್ಸ್ ಎಲ್ಲ ತೆಗೆದುಕೊಡ್ಬೇಕಾಯಿತು ಮೈಸೂರಿನಲ್ಲಿ ಮೈ ಸ್ಟಾರ್ ಪತ್ರಿಕೆಯಲ್ಲಿ ಎಲ್ಲ ಬಂದು ಶಾಂತ ಕೋಲಾಹಲ ನಮ್ಮ ಕಥೆ ನೀವು ಕದ್ದಿದ್ದೀರಿ ಮಾ ಬಿಟ್ಬಿಟ್ರು ನುಹು ಮಾಡಿದ್ರು ಮನುಹು ಮನೋಹ ಎನ್ ಒ ಎ ಎಚ್ ಮಾಡಿದ್ರು ಸೋಮನಾಥ್ ಅರೇಬಿಯಾದಲ್ಲಿ ಪೈಗಂಬರ್ ಸಾಹೇಬರಿಗಿಂತ ಮುಂಚೆ ನಾಲ್ಕುನೂರ ಎಂಬತ್ತು ದೇವತೆಗಳನ್ನು ಪೂಜೆ ಮಾಡ್ತಿದ್ರು ಕಬಾದಲ್ಲಿ ಅದರಲ್ಲಿ ಮನಾತ್ ಮನಾತ್ ಅಂತ ಒಂದು ದೇವತೆ ಭಾರತ ದೇಶದಿಂದ ಮದುವೆಯಾಗಿ ಹೋದ ಹುಡುಗಿಯರು ಅಲ್ಲಿದ್ದವರೆಲ್ಲ ಹಿಂದೂಗಳು ತಮ್ಮ ತಮ್ಮ ಮನೆ ದೇವರು ಅಂತ ಒಂದು ತಗೊಂಡು ಹೋಗ್ತಿದ್ರು ಅಲ್ಲಿದ್ದವರು ಹೇಳೋಕೆ ಬರದೆ ಅಲ್ಲಿ ಸೋ ಬಿಟ್ಟು ಮನಾಥ್ ಮನಾಥ್ ಅಂತ ಮಾಡಿಕೊಂಡ್ರು ಶಿವ ಶಿವನ ಪೂಜೆ ರಿಸರ್ಚ್ ಮಾಡಿ ತೆಗೆದ್ರೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಕೇಳಿದ್ವು ಈ ಪ್ರಳಯ ಜಲದಿ ಅಂತ ಉಂಟು ಇದು ಕಟ್ಟು ಕಥೆಯಲ್ಲ ಅದು ರಭಸದಲ್ಲಿ ಏನು ಬರ್ತದೆ ಊರು ನದಿ ಬೆಟ್ಟ ಸಾತ್ವಿಕರು ಅಸಾತ್ವಿಕರು ಗ್ರಂಥ ಭಂಡಾರ ಎಲ್ಲವನ್ನ ಕೊಚ್ಚುತ್ತೆ ಭಗವಂತನ ಕೋಪ ಜಲಜಿ ಪ್ರವಾಹ ಇನ್ನೊಂದು ಪ್ರವಾಹವಿದೆ ಅದು ಮಹಾತಾಯಿಯ ಕೃಪಾದೇವಿಯ ಪ್ರೇಮ ಪ್ರವಾಹ ದಯಾ ಪ್ರವಾಹ ಇದು ಪ್ರಣಯ ಅದು ಪ್ರಳಯ ಹೇಗಿದೆ ನೋಡಿ ದಯಾದೇವಿಯ ಕೃಪೆ ಎಂಬ ಪ್ರವಾಹ ಜೀವರಾಶಿಗಳ ಮೇಲೆ ಬಿದ್ದು ಬಿಟ್ರೆ ಅದರಲ್ಲಿ ಭಗವಂತನು ಕೊಚ್ಚಿ ಹೋಗ್ತಾನೆ ಎಂಗಡಿ ಪೋಣೋ ಬಳಿ ತೆರೀಲಿಯೇ ಎನ್ನುವಣೋ ಬೋ ಯಾರಿಗೆ ಬೇಕಾದ್ರೂ ಕೃಪೆ ತೋರಿಸು ನನ್ನ ಮಾತ್ರ ಹಾಗೆ ಜೀವ ಸಹಿತ ಬಿಟ್ಬಿಡು ಅಂತ ಭಗವಂತನು ಶರಣಾಗತಿ ಮಾಡ್ತಾನಂತೆ ಪುಣ್ಯ ಪಾಪ ಸ್ವರ್ಗ ನರಕ ಸಂಸಾರ ಮೋಕ್ಷ ಇದೆಲ್ಲವನ್ನ ಚರ್ಚೆ ಮಾಡಬೇಕಾದ ಜಾಗ ಇದು ಪುಸ್ತಕ ಬರೆದ ದೊಡ್ಡ ಗ್ರಂಥವಾಗುತ್ತೆ ಅವಳು ಹೇಳ್ತಾಳೆ ದಯ ಎಲ್ಲರನ್ನ ಕೊಚ್ಚುತ್ತಾ ಇದ್ದಾಳೆ ಭಗವಂತ ನಿಮ್ಮನ್ನು ಕೊಚ್ಚು ಬಿಡ್ತೇನೆ ನೋಡಿ ನಮ್ಮನ್ನು ಆಶ್ರಯ ಮಾಡಿರ್ತಕ್ಕ ಜೀವಜಾತಕ್ಕೆ ನೀವು ಒಳ್ಳೇದನ್ನು ಮಾಡದೇ ಇದ್ರೆ ಕೊಚ್ಚು ಬಿಡ್ತೇನೆ ನೋಡಿ ಕೃಪೆಯಿಂದ ಕೊಚ್ಚು ಬಿಡ್ತೇನೆ ಭಗವಂತ ಹೇಳ್ತಾನೆ ನೀ ಕೊಚ್ಚು ಬಿಟ್ರೆ ಅವರವರ ಕರ್ಮದ ಗತಿ ಏನು ಪುಣ್ಯ ಪಾಪದ ಗತಿ ಏನು ಮುಂದೆ ಬರುವ ಲೋಕದ ಗತಿ ಏನು ಸ್ವರ್ಗದ ಗತಿ ಏನು ಅದನ್ನ ಆಮೇಲೆ ನೋಡೋಣ ದಾತಾ ಯಥಾ ಪೂರ್ವಮಕಲ್ಪಯತ್ ಅದು ಒಂದು ನಿಯಮದಂತ ನಡೆಯುತ್ತೆ ಹೊಸ ಕಲ್ಪದಲ್ಲಿ ಹೊಸ ಬ್ರಹ್ಮ ಬಂದು ಹೊಸ ಇಂದ್ರ ಹೊಸ ರುದ್ರ ಹೊಸ ದ್ವಾದಶಾದಿತ್ಯರು ದಕ್ಷ ಪ್ರಜಾಪತಿ ಮನುಗಳು ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನಮಸ್ತದ ಮದ್ಭಾವ ಮಾನಸ ಜಾತ ಭಗವಂತ ಗೀತೆಯಲ್ಲಿ ಹೇಳಿಕೊಂಡ ಅವರೆಲ್ಲ ಬಂದರು ಹಿಂದಿನ ಕಲ್ಪದಲ್ಲಿ ಬಾಕಿ ಏನಿಟ್ಟಿದ್ದಾನೆ ಅವರವ್ರದ್ದು ಅಕೌಂಟ್ಸ್ ಕರ್ಮ ಅವುಗಳನ್ನು ನೋಡಿ ಧಾತ ಯಥಾ ಪೂರ್ವಮಕಲ್ಪಯತ್ ಅವನ ಅನ್ನು ಯಾರೂ ಕೊಚ್ಚೋಕ್ ಬರೋದಿಲ್ಲ ಎಲ್ಲ ಇಲ್ಲೇ ಸರ್ವಜ್ಞ ಅವನು ಹೋದ